ಇನ್ನೊಂದು ಆಶ್ಚರ್ಯದ ಮಾತನ್ನು ಹೇಳಿದ ವಿದುರ ಯಸ್ಮಿನ್ ಯಥಾ ವರ್ತತೆ ಯೋ ಮನುಷ್ಯ ತಸ್ಮಿಂ ತಥಾ ವರ್ತಿತವ್ಯಂ ಸಧರ್ಮ ಮಾಯಾಚಾರೋ ಮಾಯಯಾ ವರ್ತಿತವ್ಯ ಸಾಧಾಚಾರ ಸಾಧುನಾ ಪ್ರತ್ಯುಪೇಯ ಇದು ವಿದುರ ಹೇಳ್ತಾರೆ ಅಂದ್ರೆ ಆಶ್ಚರ್ಯ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆ ರೀತಿಯಿಂದಲೇ ಮಾಡಬೇಕು ಒಳ್ಳೆ ದಾರಿಯಿಂದ ಮಾಡಬೇಕು good means and good ends Mahatma ಗಾಂಧಿಯವರು ಹೇಳಿದ್ದು ಅದು ಯಾವ ಯುಗದಲ್ಲಿಯೂ ಅಸಾಧ್ಯವಾದ ಮಾತು ಅವರು ದೊಡ್ಡವರು ದೊಡ್ಡ ಧ್ಯೇಯ ಹೇಳಿದರು ಆದರೆ ವಿದುರನು ಬೃಹಸ್ಪತಿ ನೀತಿ ಓದಿದ್ದವನು ಪರಿವರ್ತನೆ ಕಾಲದಲ್ಲಿ ಹೇಳ್ತಾನೆ ಮೋಸಗಾರನನ್ನು ಅವನ ಮೋಸದಿಂದಲೇ ಕೊಲ್ಲಬೇಕು ಮಾಯಾಚಾರೋ ಮಾಯಾವರ್ತಿತವ್ಯ ಸಾಧ್ವಾಚಾರ ಸಾಧನ ಪ್ರತ್ಯುಪೇಯ ಮನೆಯಲ್ಲಿ ಕೂಡ ಹೇಳಿದಂತೆ ಕೇಳುವ ಮಕ್ಕಳಿಗೆ ಬಹುಮಾನ ಕೊಡ್ತೇವೆ ಒಳ್ಳೆ ಮಾತನ್ನು ಹೇಳ್ತೇವೆ ಮಂಡು ಮಾಡುವ ಹುಡುಗರಿಗೆ ಪೆಟ್ಟನ್ನೇ ಕೊಡ್ತೇವೆ ಇಬ್ಬರು ಮಕ್ಕಳಿದ್ದರೂ ಒಂದೇ ಟ್ರೀಟ್ಮೆಂಟ್ ಆಗೋದಿಲ್ಲ ಹಾಗೆ ರಾಜಕಾರಣದಲ್ಲಿ ವಿದೇಶದ ಶತ್ರುಗಳು ಸ್ವದೇಶದ ಶತ್ರುಗಳು ರಾಷ್ಟ್ರದ ಒಳಗಿಡುವವರು ರಾಷ್ಟ್ರ ಭಕ್ತರು ಹಿತೈಷಿಗಳು ಪರದೇಶದಲ್ಲಿರುವ ನಮ್ಮ ರಾಷ್ಟ್ರದ ಕ್ಷೇಮವನ್ನು ಬಯಸುವರು ಇವರಲ್ಲಿ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು ಯಸ್ಮಿನ್ ಯಥಾ ವರ್ತತೆ ಯೋ ಮನುಷ್ಯ ನಮ್ಮಲ್ಲಿ ಅವನು ಹೇಗೆ ನಡ್ಕೊಳ್ತಾನೆಯೋ ತಸ್ಮಿಂ ತಥಾ ವರ್ತಿತವ್ಯಂ ಸಧರ್ಮ ಜರಾರೂಪಂ ಹರತಿ ಮನುಷ್ಯನಿಗೆ ರೂಪನಾಶವಾಗುವುದು ಮುಪ್ಪಿನಿಂದ ಧೈರ್ಯಮಾಶ ಧೈರ್ಯ ಹೋಗುವುದು ಆಸೆ ಇದ್ದವನು ನಿಜವನ್ನು ಹೇಳುವುದಿಲ್ಲ ಮೃತ್ಯು ಪ್ರಾಣಾನ್ ಪ್ರಾಣಗಳನ್ನು ಅಪಹರಿಸೋದು ಮೃತ್ಯು ಧರ್ಮಚರ್ಯ ಅಸೂಯ ಇನ್ನೊಬ್ಬರಲ್ಲಿ ಅಸೂಯ ಪಡುವುದರಿಂದ ಧರ್ಮ ಬುದ್ಧಿ ಹೋಗ್ತದೆ ಕಾಮೋ ಹ್ರಿಯಂ ನಾಚಿಕೆಯನ್ನು ಕಾಮ ಹಾಳು ಮಾಡುತ್ತೆ ವೃತ್ತಂ ಅನಾರ್ಯ ಸೇವಾ ಅಯೋಗ್ಯರ ಸೇವೆ ಮಾಡಿದರೆ ಶೀಲ ಕಳ್ಕೊಳ್ತೇವೆ ಕ್ರೋಧ ಶ್ರಿಯಂ ಐಶ್ವರ್ಯವನ್ನು ಕ್ರೋಧ ಹಾಳು ಮಾಡುತ್ತೆ ಸರ್ವಮೇವ ಅಭಿಮಾನ ನಾನು ದೊಡ್ಡವನು ಎಂಬ ದುರಹಂಕಾರ ಇದಿಷ್ಟನ್ನು ಹಾಳು ಮಾಡುತ್ತೆ ಎಂಬುದಾಗಿ ಸಾರ್ವಕಾಲಿಕ ನೀತಿಯನ್ನು ಹೇಳ್ತಾನೆ ಅದರ ಮೇಲೆ ಪ್ರಶ್ನೆ ಕೇಳ್ತಾನೆ ಧೃತರಾಷ್ಟ್ರ ಧೃತರಾಷ್ಟ್ರ ಬುದ್ಧಿ ಇಲ್ಲದವನು ಅಂತ ತಿಳ್ಕೋಬಾರದು ಅವನಂಥ ಬುದ್ಧಿವಂತ ಇನ್ನೊಬ್ಬ ಇಲ್ಲ ಆದರೆ ಅದೆಲ್ಲ ಕುಹುಕದಲ್ಲಿ ಹೋಗುವ ಬುದ್ಧಿ ಆಯಿತು ಅವನು ತಿಳ್ಕೊಂಡ ಒಳ್ಳೆಯ ವಿಷಯಗಳು ಅನುಷ್ಠಾನಕ್ಕೆ ಬರಲಿಲ್ಲ ಈಗ ಕೇಳ್ತಾನೆ ನೋಡಿ ಪ್ರಶ್ನೆ ಆಶ್ಚರ್ಯವಾಗತ್ತೆ ವೇದದಲ್ಲಿ ಶತ ಯುವ ಪುರುಷ ನೂರು ವರ್ಷ ಬಾಳಬೇಕು ಮನುಷ್ಯ ಶತಮಾನಂಭವತಿ ಯುವ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ವೇದ ಪುರುಷ ಹೇಳಿದ ಮನುಷ್ಯನಿಗೆ ನೂರು ವರ್ಷ ದೇವರು ಕೊಟ್ಟ ಆಯುಷ್ಯ ಆದರೆ ಎಲ್ಲರೂ ನೂರು ವರ್ಷ ಯಾಕೆ ಬಾಳೋದಿಲ್ಲ ಅದಕ್ಕೇನು ಕಾರಣ ಅದಕ್ಕೆ ವಿದುರ ಉತ್ತರ ಅವರು ಹೇಳ್ತಾನೆ ಮನುಷ್ಯನಲ್ಲಿರುವ ಕೆಲವು ದುರ್ಗುಣಗಳು ಅವನ ಆಯುಷ್ಯವನ್ನು ಕಳೆದು ಬಿಡ್ತವೆ ಅತಿಮಾನ ಇಲ್ಲದೇ ಇದ್ದ ಅಪೇಕ್ಷೆ ಮಾಡುವುದು ಎಲ್ಲರಿಗಿಂತ ನಾನು ದೊಡ್ಡವನು ಅಂತ ತಿಳ್ಕೊಂಡು ಲೋಕ ನಮ್ಮ ಚೀಮಾರಿ ಆಗ್ತಾ ಇದ್ರು ಹೋದ ಕಡೆಯಲ್ಲಿ ಜಗಳ ಮಾಡುವುದು ಅತಿ ಮರ್ಯಾದೆ ಅಪೇಕ್ಷೆ ಪಡುವುದು ಅತಿವಾದಶ್ಚ ಯಾವುದನ್ನು ಎಷ್ಟು ಹೇಳಬೇಕೋ ಹೇಳಿದೆ ಅತಿಯಾಗಿ ಬೆಳೆಸುವುದು ಮಾತನ್ನು ಅತ್ಯಾಗ ಸ್ವಾರ್ಥವೆಂಬುದು ಕ್ರೋಧಶ್ಚ ಬೆಳೆದು ನಿಂತ ಕೋಪ ಆತ್ಮವಿಧುತ್ಸ ಆತ್ಮದ್ರೋಹ ಮಿತ್ರದ್ರೋಹಶ್ಚ ತಾನಿಷಟ್ ಮಿತ್ರರಿಗೆ ದ್ರೋಹ ಮಾಡುವುದು ಇದು ಆರು ದುರ್ಗುಣಗಳು ಮನುಷ್ಯನ ಆಯುಷ್ಯವನ್ನು ಅಪಹಾರ ಮಾಡಿಬಿಡ್ತವೆ ನ ಮೃತ್ಯು ಭದ್ರಮಸ್ತುತೆ ಮೃತ್ಯು ನಮ್ಮನ್ನು ಕೊಲ್ಲುತ್ತೆ ಅಂತ ಹೇಳ್ತೇವಲ್ಲ ಮೃತ್ಯು ಅಲ್ಲ ನಮ್ಮಲ್ಲಿರೋ ದುರ್ಗುಣಗಳೇ ನಮ್ಮನ್ನು ಕೊಲ್ಲುತ್ತೆ ಮೃತ್ಯು ಅನ್ನೋದು ಬರೀ ಇನ್ಸ್ಟ್ರೂಮೆಂಟ್ ಅಂದ ಅವನು ಯಾವನಿಗೂ ತಾನೊಬ್ಬನೇ ಬದುಕಬೇಕು ಅಂತ ಆಸೆ ಇರಬಾರ್ದು ಲೋಕವು ತನ್ನಲ್ಲಿ ಬದುಕಬೇಕು ಅಂತ ಆಸೆ ಇಟ್ಕೋಬೇಕು ಹೊಂದಿಕೊಂಡು ಹೋಗಬೇಕು ತ್ಯಜೇತ್ ಕುಲಾರ್ಥೇ ಪುರುಷಂ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತಿ ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥ್ವೀನ್ ತ್ಯಜೇತಿ ಈ ಶ್ಲೋಕ ಕೇಳಿರಬೇಕು ಒಂದು ಕುಲದಲ್ಲಿ ಒಬ್ಬ ದುಷ್ಟ ಇದ್ದರೆ ಆ ದುಷ್ಟನನ್ನು ಹೊರಗೆ ಹಾಕಿದರೆ ಕುಲ ಉಳಿಯುತ್ತೆ ತ್ಯಜೇದೇಕಂ ಕುಲಸ್ಯಾರ್ಥೇ ಗ್ರಾಮಸ್ಯಾರ್ಥೇ ಕುಲಂತ್ಯ ತ್ಯಜಯತಿ ಒಂದು ಹಳ್ಳಿಯಲ್ಲಿ ತೊಂಬತ್ತೊಂಬತ್ತು ಕುಟುಂಬ ಚೆನ್ನಾಗಿರುತ್ತೆ ಯಾವುದೋ ಒಂದು ಕುಟುಂಬ ಸೂಳೆಗಾರಿಕೆ ಮಾಡುತ್ತೆ ಬಟ್ಟೆ ತಯಾರು ಮಾಡುತ್ತೆ ಅವರಿಂದ ಇಡೀ ಊರು ಹಾಳಾಗುತ್ತೆ ಆದ್ದರಿಂದ ಅವರಿಗೆ ಬಹಿಷ್ಕಾರ ಹಾಕಿ ಹೊರಗಿಟ್ರೆ ಊರು ಉಳಿಯುತ್ತೆ ಗ್ರಾಮಂ ಜನಪದ ಜನಪದಸ್ಯಾರ್ಥೇ ಒಂದು ಇಡೀ ರಾಜ್ಯ ಚೆನ್ನಾಗಿರಬೇಕು ಪ್ರಾಂತ ಅಂದರೆ ಅಂಥದ್ದೊಂದು ಹಳ್ಳಿಗೆ ಕೆಟ್ಟ ಹೆಸರು ಬಂದಿದ್ದರೆ ಅವರನ್ನು ಬಹಿಷ್ಕಾರ ಮಾಡಬೇಕು ಒಂದು ವೇಳೆ ಲೋಕವೇ ಕೆಟ್ಟದ್ದಾಗಿದ್ದರೆ ಇಡೀ ಲೋಕವನ್ನೇ ಮನುಷ್ಯ ಬಿಟ್ಟು ಹೋಗಬೇಕು ಆತ್ಮಾರ್ಥೆ ಹಿಂದೆ ಜಯತಿ ಇದು ಮನುಸ್ಮೃತಿಯಲ್ಲೂ ಬರುತ್ತೆ ವಾಕ್ಯ ನಮ್ಮ ರಾಧಾಕೃಷ್ಣನ್ ಡಾಕ್ಟರ್ ರಾಧಾಕೃಷ್ಣನ್ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಅವರು ಅದಕ್ಕೆ ಮುಂಚೆ ಅವರು ಸ್ಟಾಲಿನ್ ಕಾಲದ ರಷ್ಯಾದಲ್ಲಿ ರಾಯಭಾರಿಗಳಾಗಿದ್ದಾಗ ಈ ಶ್ಲೋಕವನ್ನು ಅವನಿಗೆ ಹೇಳಿ ನೀನು ಕಮ್ಯುನಿಸಮ್ ಕಮ್ಯುನಿಸಮ್ ಅಂತ ಹೇಳ್ತೀಯಲ್ಲ ಇದ್ರ ಮೇಲೆ ಏನಿದೆ ಅಂತ ಕೇಳಿದರು ಆವಾಗಿನ ಕಾಲದ ಪತ್ರಿಕೆಗಳಲ್ಲಿ ಬಂದಿದ್ದು ವಿದುರ ನೀತಿ ಎಂಬುದು ಒಂದು ಕಾಲದಲ್ಲಿ ಜನಸಾಮಾನ್ಯರು ಕೂಡ ಈ ಕನ್ನಡದ ಭಾಷಾಂತರಗಳಲ್ಲಿ ಹೇಳ್ತಾ ಇದ್ದ ವಿಷಯ ಎಷ್ಟು ಸಾರ್ವತ್ರಿಕ ಇದೆ ಆಪದರ್ಥೆ ಧನಂ ರಕ್ಷೇತಿ ಸ್ವಲ್ಪ ಹಣವನ್ನು ಮನುಷ್ಯ ಸಂಪಾದನೆ ಮಾಡುವ ಕೂಡಿಡಬೇಕು ಆಪತ್ ಕಾಲಕ್ಕಿರಲಿ ಅಂತ ದಾರಾನ್ ರಕ್ಷೇತಿ ಧನ ಇರಪಿ ಹಣಕ್ಕಿಂತ ಮುಖ್ಯವಾದದ್ದು ಪತ್ನಿ ಪತ್ನಿಯ ಮಾನ ಅದನ್ನು ರಕ್ಷಿಸಿಕೊಳ್ಳಬೇಕು ಆತ್ಮಾನಂ ಸತತಂ ರಕ್ಷೆಯತಿ ಸುಳ್ಳು ಪೊಳ್ಳಾಡದೆ ದ್ರೋಹ ಮಾಡದೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ದಾರ ಇರಪಿ ಧನ ಇರಬಿ ಹಣವನ್ನು ಬಿಟ್ಟಾದರೂ ಹೆಂಡತಿಯನ್ನು ಬಿಟ್ಟಾದರೂ ಆತ್ಮವನ್ನು ಕಾಪಾಡಿಕೊಳ್ಳಬೇಕು ಕಾಕೈ ಹ್ರೀಮಾನ್ ಚಿತ್ರಪರಹಾನ್ ಮಯೂರಾನ್ ಪರಾಜಯೇಥಾ ಪಾಂಡವಾಂಧಾರ್ಥರಾಷ್ಟ್ರೈ ಇಷ್ಟೆಲ್ಲ ಮಾತಾತ ಕಾಡಿದ್ದು ಅಂದರೆ ಕಾಗೆಗಳಂತಹ ನಿನ್ನ ನೂರು ಮಕ್ಕಳನ್ನು ಬಿಟ್ಟು ಐದು ನವಿಲುಗಳಂತಿರುವ ಪಾಂಡವರನ್ನು ನೀನು ಸಂರಕ್ಷಿಸಿಕೋ ನೀನು ಉಳಿತೀಯ ಮಹಾರಾಜ ಹಿತ್ವಾ ಸಿಂಹಾನ್ ಕ್ರೋಷ್ಟುಕಾನ್ ಗುಹಮಾನ ಸಿಂಹಗಳನ್ನು ಹೊರಗಿಟ್ಟು ಮನೆ ತುಂಬ ಊಳಿಡುವ ನರಿಗಳನ್ನು ಕೂಡಿಸಿಕೊಂಡ್ರೆ ನಿನ್ನ ವಂಶ ಮನೆ ಅರಮನೆ ರಾಜ್ಯ ಎಲ್ಲ ಹೋಗುತ್ತೆ ಪ್ರಾಪ್ತಿ ಕಾಲೇ ಶೋಚಿತ ತ್ವಂ ನರೇಂದ್ರ ಆಮೇಲೆ ನೀನು ಅಳುವಂಥ ಸ್ಥಿತಿ ಬರೋದಿಲ್ಲ ಅಂತ ಏನು ಹೇಳಿದ್ನೋ ಇದನ್ನ ಬಾಯಿಗೆ ಸಕ್ಕರೆ ಹಾಕಬೇಕು ಅದೇ ಆಗಿ ಹೋಯಿತು ಕೌರವರೆಲ್ಲರಿಗೆ ಧೃತರಾಷ್ಟ್ರನೇ ಶ್ರಾದ್ದ ಮಾಡುವ ಕಾಲ ಬಂತು ಮಹಾಭಾರತ ಯುದ್ಧ ಮುಗಿದ ಮೇಲೆ ಅಷ್ಟೂ ಜನಕ್ಕೆ ಎಳ್ಳು ನೀರು ಬಿಡುವ ಕೆಲಸ ಧೃತರಾಷ್ಟ್ರ ಮಕ್ಕಳು ಹೋದ ಮೇಲೆ ಈ ಬಂಡಪಿಂಡ ಇನ್ನೂ ಹದಿನಾರು ವರ್ಷ ಬದುಕಿದ್ದ ಅಯ್ಯ ಧೃತರಾಷ್ಟ್ರ ಮಹಾರಾಜ ಸಿಂಹದಂಥ ಪಾಂಡವರನ್ನು ಹೊರಗಿಟ್ಟು ಗುಳ್ಳೆ ನರಿಗಳಂಥ ನಿನ್ನ ಮಕ್ಕಳನ್ನು ಅರಮನೆಯ ಒಳಗೆ ಇಟ್ಕೊಂಡು ನೀನು ಕಾಪಾಡ್ತಾ ಇದ್ದೀಯೇ ನಿನಗೆ ಹೇಗಪ್ಪ ರಾಜ್ಯ ಉಳಿಯಬೇಕು ಯಸ್ಮಿನ್ ಭೃತ್ಯ ಭರ್ತರಿ ವಿಶ್ವಸಂತಿ ಯಸ್ತಾತನ ಕ್ರುದ್ಧತಿ ಸರ್ವಕಾಲಂ ಭೃತ್ಯಸ್ಯ ಭಕ್ತಸ್ಯ ಹಿತೇ ರಥಸ್ಯ ನ ಚೈನಮ ಬಸ್ಸು ಪರಿಚ್ಛದಂತಿ ಭೃತ್ಯರಾಗಲಿ ಭಕ್ತರಾಗಲಿ ಅತಿ ವಿಶ್ವಾಸವನ್ನಿಡಬಾರದು ನಂಬಬಾರದು ಇಲ್ಲಾಂದ್ರೆ ಆಪತ್ಕಾಲದಲ್ಲಿ ಕೈ ಕೊಟ್ಟು ಹೋಗಿಬಿಡ್ತಾರೆ ಗೃಣೀರಾಜ ರಾಜ ಭೃತ್ಯ ಪುತ್ರೋ ಭ್ರಾತ ವಿಧವಾ ಬಾಲಪುತ್ರ ಸೇನಾಜೀವಿ ಉದ್ರದ ಭೂತಿರೇವ ವ್ಯವಹಾರೇಶು ವರ್ಜನೀಯ ಸುರೇತೆ ರಾಜನೀತಿ ಆಯಿತು ಎಕನಾಮಿಕ್ಸ್ ಅರ್ಥಶಾಸ್ತ್ರವಾಯಿತು ಅತೀ ಕರುಣೆ ತೋರಿಸುವವನನ್ನು ಅಧಿಕಾರದಲ್ಲಿಡಬಾರದು ಪುಂಶ್ಚಲಿ ಅನೇಕ ಗಂಡು ಗಂಡುಗಳ ಸಹಾಯವನ್ನು ಅನೇಕ ಗಂಡುಗಳ ಸಂಘವನ್ನು ಮಾಡತಕ್ಕ ದಾರಿ ಬಿಟ್ಟ ಹೆಂಗಸು ರಾಜಭೃತ್ಯ ಇನ್ಯಾರಿಗೋ ದೊರೆಯ ಸೇವಕ ಪುತ್ರ ವಯಸ್ಸಿಗೆ ಬರದೇ ಇದ್ದ ಮಗ ಭ್ರಾತ ಸೋದರರು ವಿಧವೆ ಬಾಲಪುತ್ರ ಸೇನಾಜೀವಿ ಸೇನಾಧಿಕಾರಿಗಳು ದಂಡ ಅಧಿಕಾರಿಗಳು ಉದ್ಧತ ಭೂತಿರೇವ ಐಶ್ವರ್ಯದಲ್ಲಿದ್ದು ಎಲ್ಲವನ್ನೂ ಕಳ್ಕೊಂಡವನು ಇವರನ್ನು ನಂಬಬಾರದು ಅಂತ ಅವರ ಅಧಿಕಾರದಲ್ಲಿಟ್ಟರೆ ತಮ್ಮ ಸ್ವಾರ್ಥವನ್ನು ಸಾಧಿಸಿಬಿಡ್ತಾರೆ ಯಾವ ಮನುಷ್ಯನಿಗೆ ಹತ್ತು ಗುಣಗಳಿದ್ರೆ ರೂಪವಂತನಾಗ್ತಾನೆ ಅದನ್ನು ಹೇಳ್ತಾರೆ ಗುಣಾದಶ ಸ್ನಾನಶೀಲಂ ಭಜಂತೆ ನಮ್ಮ ಭಾರತ ದೇಶ ನಮ್ಮ ಗುರುಗಳು ಹೇಳ್ತಿದ್ರು ಮೇಷ್ಟ್ರು ಇದರಷ್ಟು ಸ್ವಚ್ಛವಾದ ದೇಶ ಇನ್ನೊಂದಿಲ್ಲ ಒಂದು ಕಾಲದಲ್ಲಿ ಯಾಕೆ ನಿತ್ಯ ಸ್ನಾನ ಮಾಡುವ ದೇಶ ಸ್ನಾನ ಅಂದ್ರೇನು ಬರೀ ಬಾತ್ ಅಂತಾರೆ ಬಾತ್ ಮೈ ತೊಳೆಯೋದಲ್ಲ ಮಂತ್ರವತ್ತಾಗಿ ನದಿಗಳಲ್ಲಿ ತೀರ್ಥಗಳಲ್ಲಿ ಸರೋವರಗಳಲ್ಲಿ ಹಿಮಮ್ಮೆ ಗಂಗೆ ಯಮುನೆ ಸರಸ್ವತಿ ಹೇಳಿಕೊಂಡು ಅದರಲ್ಲಿ ದೊಡ್ಡವರು ಎರಡೆರಡು ಮೂರು ಮೂರು ಹತ್ತು ಸ್ನಾನ ಮಾಡ್ತಿದ್ರು ಆ ಸ್ನಾನದಿಂದ ಏನು ಫಲ ಬರುತ್ತೆ ಅಂತ ಕೇಳಿದರೆ ಗುಣ ದಶ ಹತ್ತು ಗುಣಗಳು ಉಂಟಾಗುತ್ತೆ ಇದು ಆರೋಗ್ಯಶಾಸ್ತ್ರ ಸ್ನಾನದಿಂದ ಬಲವು ರೂಪವು ಸ್ವರವರ್ಣ ಶುದ್ಧಿ ಗಂಟ್ಲು ಚೆನ್ನಾಗತ್ತೆ ಮೈ ಬಣ್ಣ ಚೆನ್ನಾಗತ್ತೆ ಸ್ಪರ್ಶಶ್ಚ ಮುಟ್ಟುವ ಅನುಭವ ಕೈಯಲ್ಲಿ ಗಂಧಶ್ಚ ಮೈಯಲ್ಲಿ ದುರ್ಗಂಧ ಇರುವುದಿಲ್ಲ ವಿಶುದ್ಧತಾಚ ಮನಸ್ಸು ಶುದ್ಧವಾಗುತ್ತೆ ಶ್ರೀ ಐಶ್ವರ್ಯ ಸೌಕುಮಾರ್ಯಂ ಶರೀರ ಮೃದುವಾಗಿರುವುದು ಪ್ರವರಾಶ್ಚನಾರ್ಯ ಇದು ಶ್ರೇಷ್ಠವಾದದ್ದು ಸ್ತ್ರೀಯರಿಗೆ ಹಾಗೆಯೇ ಪುರುಷರಿಗೂ ಕೂಡ ಗುಣಾಶ್ಚ ಷಣ್ಮಿತ ಭುಕ್ತಂ ಭಜಂತೆ ಯಾವನು ಕಡಿಮೆ ಊಟವನ್ನು ಮಾಡ್ತಾನೆಯೋ ಅವನಿಗೆ ಆರು ಗುಣಗಳು ಉಂಟಾಗತ್ತೆ ಆರೋಗ್ಯಂ ಆಯುಷ್ಯ ಬಲಂ ಸುಖಂಚ ಅನಾವಿಲಂ ಸೋಮಾರಿತನ ಹೋಗುತ್ತೆ ಅಪ ಅಸ್ಯ ಅಪತ್ಯಂ ಚೈನಂ ಅದ್ಯೂನ ಇತಿ ಕ್ಷಿಪಂತಿ ಭವತಿ ಅಪತ್ಯಂ ಒಳ್ಳೆ ಮಕ್ಕಳು ಉಂಟಾಗ್ತಾರೆ ಕೊಬ್ಬು ಶರೀರ ಬೆಳ್ಕೊಂಡವನು ಮಕ್ಕಳಾಗೋದಿಲ್ಲ ಶರೀರ ಸಣ್ಣಗಿರಬೇಕು ಮಿತವಾಗಿ ಊಟ ಮಾಡಬೇಕು ಇದನ್ನೆಲ್ಲ ಪರೀಕ್ಷೆ ಮಾಡಿ ನೋಡ್ಬೋದು ಅದೇ ರೀತಿಯಲ್ಲಿ ಸರ್ಪ ಅಗ್ನಿ ಸಿಂಹ ಕುಲಪುತ್ರ ಇವರನ್ನು ಎದುರಾಕೊಳ್ಳಬಾರದು ಬಾಹುಬಲ ಅಮಾತ್ಯ ಬಲ ಧನಬಲ ಪಿತೃಪೈತಾಮಹಬಲ ಅಭಿಜಾತ ಬಲ ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದು ಪ್ರಜ್ಞಾಬಲ ಇದು ದೊರೆ ಎಂಬವನಿಗಿರಬೇಕು ದೊರೆಗೆ ಗೊತ್ತಿರಬೇಕಾದ್ದು ಶಾರ್ಟ್ ಗುಣ್ಯ ಅಂತಾರೆ ಯಾವ ಹೊತ್ತಲ್ಲಿ ಶತ್ರುಗಳ ಜೊತೆಯಲ್ಲಿ ಸಂಧಿ ಮಾಡಿಕೊಳ್ಳಬೇಕು ಕಾಂಪ್ರಮೈಸ್ ಯಾವ ಸಂದರ್ಭದಲ್ಲಿ ಯುದ್ಧವನ್ನು ಮಾಡಬೇಕು ವಾರ್ ಯಾನ ಅಟ್ಯಾಕ್ ಆಸನ ಸರೌಂಡ್ ಮಾಡುವುದು ಸ್ಥಾನ ಮೇಂಟೈನ್ ಸ್ಟೇಟಸ್ಕೋ ವೃದ್ಧಿ ಪ್ರೋಗ್ರೆಸ್ಸು ಕ್ಷಯ ಡಿಪ್ರೆಷನ್ ಇದು ಆರು ವಿಷಯಗಳನ್ನು ದೊರೆ ತಿಳ್ಕೊಂಡಿರಬೇಕು ಇದರಲ್ಲಿ ವಿಗ್ರಹ ಯಾನ ಆಸನ ಭಾವ ಡಿವೈಡ್ ದಿ ಎನಿಮಿ ಅಂತೇವೆ ರಾಜನೀತಿ ಎಲ್ಲ ಹೇಳ್ತಾರೆ ಇದನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು ದೊರೆಯಾದವನು ಎಂಬುದಾಗಿ ಕೆಲವು ನೀತಿಗಳನ್ನೆಲ್ಲ ರಾಜನೀತಿಯನ್ನೆಲ್ಲ ಬೇಕಾದಷ್ಟು ಹೇಳ್ತಾನೆ ಇನ್ನೊಂದು ಮುಖ್ಯವಾದ ವಿಷಯ ಇವತ್ತು ಇದನ್ನು ಒಪ್ತಾರೆಯೋ ಇಲ್ವೋ ಜನಗಳು ಒಂದು ರಾಷ್ಟ್ರ ಭದ್ರವಾಗಿರಬೇಕಾದರೆ ಆ ರಾಷ್ಟ್ರದಲ್ಲಿ ಉನ್ನತ ಸ್ಥಾನದಲ್ಲಿ ರಾಷ್ಟ್ರವನ್ನು ನಡೆಸುವ ವ್ಯಕ್ತಿ ಸ್ತ್ರೀಯಾಗಿರಬಾರ್ದು ವಂಚಕನಾಗಿರಬಾರದು ಮೀಸ ಬರದೇ ಇದ್ದ ಹುಡುಗ ಆಗಿರಬಾರದು ಎತ್ರ ಸ್ತ್ರೀ ಯತ್ರ ಕಿತವಹ ಬಾಲೋ ಎತ್ರ ಅನುಶಾಸಿತ ಅನುಶಾಸಿತ ಒಂದು ರಾಷ್ಟ್ರಾಧ್ಯಕ್ಷ ಇನ್ನೂ ವಯಸ್ಸಿಗೆ ಬರದೇ ಇದ್ದವನು ಹುಡುಗಾಗಿದ್ದರೆ ಅವ್ರಿವ್ರ ಮಾತು ಕೇಳ್ಕೊಂಡು ಹಾಳಾಗ್ತಾನೆ ಚಂಚಲ ಬುದ್ಧಿಯ ಸ್ತ್ರೀಯಲ್ ಮೇಲ್ಗಡೆ ಇದ್ದರೆ ಕಿತವಹ ವಂಚಕ ಕೆಟ್ಟ ಹೆಸರು ತಗೊಂಡವನು ಆ ರಾಷ್ಟ್ರ ನಾಶವಾಗುತ್ತೆ ಅನ್ನೋದರಲ್ಲಿ ಏನು ಸಂಶಯವನ್ನು ಇಟ್ಕೋಬೇಡ ಹಾಗಿದ್ರೆ ಸೈಕೋಫ್ಯಾಂಟ್ಸ್ ಅಂತೇವೆ ಇವತ್ತಿನ ಕಾಲದಲ್ಲಿ ಹೊಗಳು ಭಟ್ರು ಅಂದರೆ ಯಾರು ಎಷ್ಟು ಸೂಕ್ಷ್ಮ ವಿಷಯ ಅದರಲ್ಲಿ ಮೂರು ತರಹ ಇದೆ ಅಂತ ಹೇಳ್ತಾನೆ ಕೆಲವರು ವಂಚನೆ ಮಾಡುವುದಕ್ಕಾಗಿ ಹೊಗಳ್ತಾರೆ ಕೆಲವರು ಚಾಡಿ ಹೇಳಿ ಅವರಿವರಲ್ಲಿ ಲಾಭ ಸಾಧಿಸ್ತಾರೆ ಮೂರನೆಯವರು ಸೂಳೆ ಅಂಥವರು ತಮ್ಮ ಜೀವನ ನಡೆಸಿಕೊಳ್ಳುವುದಕ್ಕೋಸ್ಕರವಾಗಿ ಉಬ್ಬಿಸಿ ಹೊಗಳುತ್ತಾರೆ ಇವರು ಮೂವರನ್ನು ನಂಬಬಾರದು ಹೀಗೆ ಅನೇಕ ನೀತಿ ಹೇಳಿಕೊಂಡು ಧರ್ಮಾರ್ಥವು ವೇದಿತಂ ಶಕ್ಯವು ಬೃಹಸ್ಪತಿ ಸಮಯರಪಿ ನವೈಷ್ಟುತಮ ವಿಜ್ಞಾಯ ವೃದ್ಧಾನನುಪಸೇವ್ಯವ ಬರೀ ಪುಸ್ತಕ ಓದೋದ್ರಿಂದ ಸ್ಕೂಲ್ ಕಾಲೇಜುಗಳಲ್ಲಿ ಡಿಗ್ರಿ ಪಡೆಯುವುದರಿಂದ ಮನುಷ್ಯ ಬುದ್ಧಿವಂತನಾಗೋದಿಲ್ಲ ಅವಿ ಶ್ರುತಂ ಅವಿಜ್ಞಾಯ ಚೆನ್ನಾಗಿ ವೇದವನ್ನು ಓದಬೇಕು ವೃದ್ಧರನ್ನು ಅನುಭವಸ್ಥರನ್ನು ಕೇಳಬೇಕು ಅವರ ಕೈಯಲ್ಲಿ ಪಳಗಬೇಕು ಅದಿಲ್ಲದೆ ಇದ್ದರೆ ಧರ್ಮ ಅರ್ಥ ಯಾವುದು ವ್ಯತ್ಯಾಸ ಗೊತ್ತಾಗೋದಿಲ್ಲ ನಷ್ಟಂ ಸಮುದ್ರೇ ಪತಿತಂ ಸಮುದ್ರದಲ್ಲಿ ಬಿದ್ದ ಪದಾರ್ಥ ಹುಡ್ಕೋಕ್ಕಾಗಲ್ಲ ಯಾರೋ ಕೈ ಆಡಿಸಿದ್ರು ಉಂಗುರ ಬಿದ್ದು ಹೋಯಿತು ಸಮುದ್ರದಲ್ಲಿ ಬಿದ್ದರೆ ಯಾರು ಹುಡ್ಕೋರು ವಾಕ್ಯಂ ಅಶೃಣ್ವತಿ ಕಿವಿಗೊಟ್ಟು ಕೇಳದೆ ಇದ್ದವನಿಗೆ ಉಪನ್ಯಾಸ ಮಾಡಿದರೆ ಅದು ನಷ್ಟವಾಯಿತು ಅನಾತ್ಮನಿಷ್ಠುತಂ ನಷ್ಟಂ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದವನು ವೇದವನ್ನು ಓದಿದರೆ ಫಲವನ್ನು ಕೊಡುವುದಿಲ್ಲ ನಷ್ಟಂ ಹುತಮ್ ಅನಗ್ನಿಕಂ ಅಗ್ನಿ ಇಲ್ಲದೆ ಹೋಮ ಮಾಡಿದರೆ ಅಷ್ಟು ಹಾಳಾಗಿಬಿಡುತ್ತೆ ಅದೇ ರೀತಿಯಲ್ಲಿ ಆಶಾಧೃತಿಂ ಹಂತಿ ಸಮೃದ್ಧಿಂ ಅಂತಕಃ ಕ್ರೋಧಶ್ರಿಯಂ ಹಂತಿ ಯಶಃ ಕದರ್ಯತ ಆಸೆ ಇದ್ದವನು ಸಮೃದ್ಧಿಯನ್ನು ಹೆಚ್ಚು ಹೆಚ್ಚು ಬಯಸುವವನು ಅಂತಕನ ಬಾಯಿಗೆ ಹೋಗ್ತಾನೆ ಕ್ರೋಧ ಇದ್ದವನು ಐಶ್ವರ್ಯ ಕಳ್ಕೊಳ್ತಾನೆ ಅಪಾಲನಂ ಹಂತಿ ಪಶುಂಶ್ಚ ಸರಿಯಾಗಿ ನೋಡ್ಕೊಳ್ಳದೇ ಇದ್ದರೆ ಗೋವುಗಳು ಹಾಳಾಗಿಬಿಡುತ್ತೆ ನಿತ್ಯ ಶುಶ್ರೂಷೆಯನ್ನು ಮಾಡಬೇಕು ಏಕ ಕ್ರುದ್ಧೋ ಬ್ರಾಹ್ಮಣೋ ಹಂತಿ ರಾಷ್ಟ್ರಂ ವೇದವನ್ನು ತಿಳಿದವನು ಶಾಸ್ತ್ರಜ್ಞನಾದವನು ಒಬ್ಬ ಬ್ರಾಹ್ಮಣನ ಕೋಪ ಬಂದರೆ ಇಡೀ ರಾಷ್ಟ್ರ ಹಾಳಾಗ್ತದೆ ಪರಶುರಾಮನ ನಡೆಸ್ಕೊಂಡು ಹೇಳಿದ್ರು ಏನು ಕಥೆಯೋ ಅರ್ಜುನ ಅಂತ ಒಬ್ಬ ಇದ್ದ ಬಹಳ ಧಾರ್ಮಿಕನಾಗಿದ್ದ ಅವನ ರಾಜ್ಯದಲ್ಲಿ ಎಲ್ಲಿ ಪದಾರ್ಥ ಎಲ್ಲಿ ಕಳೆದಿದ್ದರೂ ಕಳ್ಳರ ಮನಸ್ಸಲ್ಲಿ ಪ್ರತ್ಯಕ್ಷ ಆಗ್ತಿದ್ದ ಅಷ್ಟು ದೊಡ್ಡ ಧಾರ್ಮಿಕ ಇವತ್ತಿಗೂ ಹೇಳ್ತೇವೆ ಅವನ ಹೆಸರನ್ನು ನಷ್ಟಪ್ರಜ್ಞೋಬಲ ಯಾವುದೋ ಪದಾರ್ಥ ಕಳೆದು ಹೋಗಿದ್ದರೂ ಕೂಡ ಅರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ಯಶ ಸ್ಮರಣ ಮಾತ್ರೇಣ ದ್ರವ್ಯೋಪಲಭ್ಯತೆ ಹೇಳ್ತಾರೆ ಅಂಥವನಿಗೆ ಏನು ದುರ್ಗತಿ ಬಂತು ಜಮದಗ್ನಿಗಳನ್ನು ಕೊಂದು ಹಾಕಿದ ಒಂದು ಗೋವಿಗೋಸ್ಕರವಾಗಿ ಇವತ್ತು ಗೋ ಸಂರಕ್ಷಣೆ ಅಂತ ಹೇಳ್ತೇವೆ ಈ ಗೋವಿಗಾಗಿ ಎಷ್ಟು ಯುದ್ಧ ನಡೆದಿದೆ ವಿಶ್ವಾಮಿತ್ರರು ಮಾಡಿದರು ವಸಿಷ್ಠಾಷ್ಟಮದ ಗೋವಧೆ ಅದು ದಾಶರಾಜ್ಞ ಯುದ್ಧ ಹತ್ತು ರಾಜರ ಜೊತೆಯಲ್ಲಿ ಯುದ್ಧ ಏರ್ಪಟ್ಟು ವಸಿಷ್ಠರು ಅಷ್ಟೋ ಕ್ಷತ್ರಿಯರನ್ನು ಕೊಂದು ಹಾಕಿದರು ಒಬ್ಬ ವಸಿಷ್ಠರು ಒಬ್ಬ ಜಮದಗ್ನಿ ಕೋಪ ಬಂತು ಕ್ಷತ್ರಿಯರೆಲ್ಲ ನಾಶವಾದರು ಆದ್ದರಿಂದ ಶಾಸ್ತ್ರ ತಿಳಿದವರನ್ನ ಎದುರಾಕೊಳ್ಳಬಾರದು ಅಜಯನ ಸಹಿತ ಮೋಕ್ಷ ತುಪ್ಪದಿಂದ ಮಿಶ್ರವಾದಂಥ ಒಂದು ಅನ್ನ ಚಂದನ ವೀಣೆ ಕನ್ನಡಿ ಜೇನುತುಪ್ಪ ಸರ್ಪಿಷಿ ಬರೀ ತುಪ್ಪ ವಿಷ ಸ್ವರ್ಣನಾಭ ಅಂದರೆ ಸಾಲಿಗ್ರಾಮ ಇವು ಎಲ್ಲರ ಮನೆಯಲ್ಲಿರಬೇಕು ಬಹಳ ಸುಖಕರವಾದದ್ದು ಒಬ್ಬನ ಹನೈ ನೂರರಳು ಒಬ್ಬನಹ ಸಾವಿರಕ್ಕೆ ಪಂಡಿತನು ಒಬ್ಬನಹನೈ ಭಕ್ತ ಶತಸ ಸಾವಿರಕ್ಕೆ ಲೋಕದಲ್ಲಿ ನೂರು ಜನರಲ್ಲಿ ಯಾವನೋ ಒಬ್ಬ ಶೂರ ಇರ್ತಾರೆ ಸಹಸ್ರೇಶು ಚ ಪಂಡಿತ ಸಾವಿರದಲ್ಲಿ ಯಾವನೋ ಪಂಡಿತ ವಕ್ತ ದಶ ಸಹಸ್ರೇಶು ಹತ್ತು ಸಾವಿರ ಜನರಲ್ಲಿ ಯಾವನೋ ಒಬ್ಬ ಒಳ್ಳೆ ಭಾಷಣಕಾರ ಒಬ್ಬ ದಾನಿಯ ಕಾಣೆ ನಾನಿನ್ನೊಬ್ಬರೊಬ್ಬರಿಗೊಂದು ಗುಣವನು ಸರ್ವಗುಣ ಸಂಪನ್ನ ರೈ ವಿದ್ವಾಂಸರುಗಳೆಂದ ಈ ಮೂಲವನ್ನು ಹಾಗೆ ಭಾಷಾಂತರ ಮಾಡಿದ್ದಾನೆ ಕುಮಾರವ್ಯಾಸ ಪಾನದಿಂ ಸೂಕರನು ಈ ಜನ್ಮದಲ್ಲಿ ಹೆಂಡವನ್ನೇ ಕುಡಿಯುವನು ಮುಂದಿನ ಜನ್ಮದಲ್ಲಿ ಹಂದಿ ಆಗ್ತಾನೆ ಬುಧರವಮಾನದಿಂ ರೋಗಿ ವಿದ್ವಾಂಸರನ್ನ ಅವಮಾನ ಮಾಡಿದವನಿಗೆ ಕ್ಷಯರೋಗ ಬರುತ್ತೆ ಗುರುಜನ ಹಾನಿಯಿಂದವೇ ಕುಷ್ಠಿ ಗುರುಗಳಿಗೆ ತೊಂದರೆ ಮಾಡಿದರೆ ಕುಷ್ಠರೋಗ ಬರುತ್ತೆ ಗರ್ವದಿ ಕುಕೂಟ ಹೋಯನು ಗರ್ವಪಟ್ರ ಕೋಳಿ ಆಗ್ತಾನೆ ಈ ನೆಗತಿಯಿಂದ ಊರಗ ದಾರಿ ಬಿಟ್ಟು ಹೋದರೆ ಹಾವಾಗ್ತಾನೆ ನಾನಾ ಯೋನಿಗಳಿ ಚರಾಚರವು ಕರ್ಮಾನುಗತವಾಗಿ ಉದಯಿಸುವುದು ಅವನೀಶ ಕೇಳೆಂದ ದ್ಯೂತದಲ್ಲಿ ಮದ್ಯದಲ್ಲಿ ಕಂಡೂತಿಯಲ್ಲಿ ಕಂಡೂತಿಯಲಿ ನಿದ್ರೆಯಲಿ ಕಲಹವಿಘಾತಿಯಲಿ ಮೈಥುನದಲ್ಲಿ ಆಹಾರದಲ್ಲಿ ಬಳಿಸೊಂದು ಕೈತವದ ಉದ್ಯೋಗದಲ್ಲಿ ದುರ್ನೀತಿಯಲ್ಲಿ ಪರಸತಿಯರಲ್ಲಿ ಸಂಪ್ರೀತಿ ಬಲಿಯುವುದು ಬೆದುಕ ಬೆದುಕಲು ಭೂಪ ಕೇಳೆಂದ ಇವಿಷ್ಟು ಕೆಲಸ ಮಾಡ್ತಾ ಮಾಡ್ತಾ ಇನ್ನಷ್ಟು ಮಾಡಬೇಕನ್ಸುತ್ತಂತೆ ದ್ಯೂತದಲ್ಲಿ ಜೂಜಾಡ್ತಾ ಇರ್ತಾ ಇದ್ರೆ ತೃಪ್ತಿ ಬರುವುದು ಇನ್ನಷ್ಟು ಆಡಬೇಕು ಅನಿಸುತ್ತೆ ಮಧ್ಯದಲ್ಲಿ ಕುಡಿತಾ ಕುಡಿತಾ ಘನ ಕಂಡೂತಿಯಲ್ಲಿ ಮೈ ಕರಿತಾ ಇರ್ತಾರೆ ಇನ್ನಷ್ಟು ಕರಿಬೇಕು ಅನಿಸುತ್ತೆ ನಿದ್ರೆಯಲ್ಲಿ ಕಲಹ ಜಗಳದಲ್ಲಿ ಜಗಳ ಕೊನೆಯಿಲ್ಲ ಮೈಥುನದಲ್ಲಿ ಆಹಾರದಲ್ಲಿ ಭೋಜನ ಪ್ರೀತಿ ತಿನ್ನಬೇಕು ತಿನ್ನಬೇಕು ವಂಚನೆಯಲ್ಲಿ ತವದಲ್ಲಿ ದುರ್ನೀತಿಯಲ್ಲಿ ಪರಸತಿಯರಲಿ ಸಂಪ್ರೀತಿ ಬಲಿಯುವುದು ಬೆದುಕ ಬೆದುಕಲು ಭೂಪ ಕೇಳೆಂದ ಸುಳ್ಳಿನಿಂದ ಜಯಿಸುವುದು ರಾಜನ ಮೇಲೆಯೇ ಚಾಡುವೆ ಹೇಳುವುದು ನಮ್ಮ ಗುರುಗಳಿಗೆ ಗೊತ್ತಿಲ್ಲ ಸುಳ್ಳು ಹೇಳ್ತಾರೆ ಅನ್ನೋದು ಬ್ರಹ್ಮತ್ಯಾಸಮ ವಿದ್ಯೆಗೆ ಶತ್ರುಗಳು ಯಾರು ಅಸೂಯೆ ಅತಿವಾದ ಅಶುಶ್ರೂಷ ತ್ವರ ಅವಸರ ಮಾಡುವುದು ಶ್ಲಾಘ ತನ್ನನ್ನು ತಾನೇ ಕೊಂಡಾಡಿಕೊಳ್ಳುವುದು ಅಗ್ನಿಗೆ ಸೌದೆಯಿಂದ ತೃಪ್ತಿ ಇಲ್ಲ ಎಷ್ಟು ಹಾಕಿದರೂ ಉರಿಯುತ್ತೆ ಸಮುದ್ರಕ್ಕೆ ನದಿ ನೀರಿನಿಂದ ತೃಪ್ತಿ ಇಲ್ಲ ಇನ್ನೂ ಬೇಕು ಬೇಕು ಅನ್ನುತ್ತೆ ಗಂಡಸಿಗೆ ಸ್ತ್ರೀ ಸುಖದಿಂದ ತೃಪ್ತಿ ಇಲ್ಲ ಆಶಯ ಧೈರ್ಯವನ್ನು ಕಡಿಸುತ್ತೆ ಮೃತ್ಯು ಸಮೃದ್ಧಿಯನ್ನು ಕಡಿಸುತ್ತೆ ಪಾಲಿಸದೇ ಇದ್ದರೆ ಪಶುಗಳು ಬ್ರಾಹ್ಮಣ ಕ್ರೋಧ ರಾಷ್ಟ್ರವನ್ನು ಹಾಳು ಮಾಡುತ್ತೆ ಮೃತಂ ಪುತ್ರಂ ದುಃಖಪುಷ್ಟಂ ಮನುಷ್ಯ ರಾಜನ್ನೇ ಸ್ವಗೃಹ ನಿರ್ಹರಂತಿ ಎಂಥ ಶ್ಲೋಕ ಇದು ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿತು ಚೆನ್ನಾಗಿ ಬೆಳೆಸಿದರು ಹತ್ತು ಹನ್ನೆರಡು ವರ್ಷ ಆಯಿತು ಉಪನಯನ ಮಾಡಿದರು ಏನೋ ರೋಗ ಬಂತು ಆ ಮಗ ಸತ್ತು ಹೋದ ಅಷ್ಟು ಜನರ ಪ್ರೀತಿಗೆ ಪಾತ್ರನಾಗಿದ್ದವನು ತಂದೆ ತಾಯಿ ಸೋದರರು ಅಥವಾ ಚಿಕ್ಕಪ್ಪ ದೊಡ್ಡಮ್ಮ ಇಂಥವರು ಅವರೆಲ್ಲರಿಗೆ ಪ್ರೀತಿಪಾತ್ರನಾದ ಒಬ್ಬ ಮಗು ಇದ್ದರು ಮೃತಂ ಪುತ್ರಂ ದುಃಖ ಪುಷ್ಟಂ ಕಷ್ಟಪಟ್ಟು ಕಾಪಾಡಿದ್ದಾರೆ ಅಂಥವನನ್ನು ಸತ್ತು ಹೋದ ಕೂಡಲೇ ಉತ್ಕ್ಷಿಪಂತಿ ರಾಜನ್ ಸುಗ್ರಹ ನಿರ್ಹರಂತಿ ಮನೆಯಿಂದ ಆಚೆ ತಾವೇ ತಗೊಂಡೋಗಿ ಸುಟ್ಟು ಬಿಡ್ತಾರೆ ಯಾರು ಕಷ್ಟಪಟ್ಟು ಮಗುವನ್ನು ಬೆಳೆಸಿದ್ದೇವೆ ಅಂತ ಯಾರು ಹೆಣ ಮನೇಲಿ ಇಟ್ಕೊಳ್ತಾರೆ ಖಂಡಿತವಾಗಿ ಹೊರಗಿಟ್ಬಿಡ್ತಾರೆ ಅಷ್ಟೇ ಅಲ್ಲ ತಮ್ಮುಕ್ತ ಕೇಶಾಹ ಕರುಣಂ ರುದಂತಿ ಬೆಳೆಸಿದವರು ಎತ್ತಿ ಆಡಿಸಿದವರು ಎಲ್ಲರೂ ಸ್ಮಶಾನದಲ್ಲೇ ಬಿಡ್ಕೊಂಡು ತಲೆ ಕೂದಲು ಬಿಚ್ಚಿಕೊಂಡು ಮುಕ್ತ ಕೇಶಾಹ ಅಯ್ಯೋ ಹೋಗ್ಬಿಟ್ನಲ್ಲ ಅಂತ ಚಿತಾ ಮಧ್ಯೆ ಕಾಷ್ಟಮಿವ ಕ್ಷಿಪಂತಿ ಚಿತೆಯ ಮಧ್ಯದಲ್ಲಿ ಇದು ಒಂದು ಸೌದೆ ಎಂಬುವಂತೆ ಆ ಸತ್ತು ಹೋದ ಮಗುವನ್ನಿಟ್ಬಿಡ್ತಾರೆ ಹಾಗೆ ಅನ್ಯೋಧನಂ ಪ್ರೇತಗತಸ್ಯ ಭುಂಕ್ತೇ ಯಾವುದೂ ಶಾಶ್ವತವಲ್ಲ ಒಬ್ಬ ಕೂಡಿಟ್ಟ ಸಾವಿರ ಸಾವಿರ ಕೋಟಿ ರೂಪಾಯಿ ಕೂಡಿಟ್ಟ ಮಾಡಬಾರ್ದು ಕೆಲಸ ಎಲ್ಲ ಮಾಡಿದ ಕೂಡಿದ ಕೂಡಿದ ಮಣ್ಣು ತಿಂದ ಭೂ ಕಬಳಿಕೆ ಮಾಡಿದ ಏನೆಲ್ಲ ಕಬಳಿಕೆ ಮಾಡಿದ ಹತ್ತು ಸಾವಿರ ಕೋಟಿ ರೂಪಾಯಿ ಕೂಡಿಟ್ಟ ಆದರೆ ಅವನಿಗೆ ಸಕ್ಕರೆ ರೋಗ ಬಂತು ಆಕ್ಸಿಡೆಂಟ್ ಆಯಿತು ಮತ್ತೊಂದೇನೋ ಆಯಿತು ಆ ದುಡ್ಡು ಏನಾಗುತ್ತೆ ಇವ್ರು ಕಷ್ಟಪಟ್ಟು ಕೂಡಿಟ್ಟ ಇನ್ಯಾರೋ ಅನುಭವಿಸ್ತಾರೆ ಅನ್ಯೋಧನಂ ತಸ್ಯ ಭುಂಕ್ತೆ ವಯಾಂಸಿ ಚ ಅಗ್ನಿಶ್ಚ ಶರೀರ ಧಾತೂನೇ ಕೊಬ್ಬಿ ಕೊಬ್ಬಿಸಿ ಶರೀರವನ್ನು ಹೇಗೆ ಹೇಗೆ ಬೆಳೆಸ್ತೇವೆ ತಿನ್ನಬಾರದ ಪದಾರ್ಥ ಎಲ್ಲ ತಿಂದು ಹೀಗೆ ಬೆಳೆಸಿದ ಶರೀರವನ್ನು ಅಗ್ನಿ ಅನುಭವಿಸುತ್ತೆ ಕೊನೆಯಲ್ಲಿ ಅಥವಾ ಗೆದ್ದಲುಳ ತಿಂದು ಹಾಕುತ್ತೆ ದ್ವಾಭ್ಯಾಮಯಂ ಸಹ ಗಚ್ಚಂತಿ ಅಮೂತ್ರ ಸತ್ತು ಹೋದವನ ಜೊತೆಗೆ ಬರುವುದು ಎರಡೇ ಎರಡು ಪದಾರ್ಥಗಳು ಪುಣ್ಯೇನ ಪಾಪೇನ ಚ ಅವನು ಮಾಡಿದ ಪುಣ್ಯ ಅವನು ಮಾಡಿದ ಪಾಪ ಇದು ಮಾತ್ರ ಜೊತೆಯಲ್ಲಿ ಬರುತ್ತೆ ಉತ್ಸೃಜ್ಯ ಬರ್ತಂತೆ ಜ್ಞಾತೆಯ ಸುಹೃದ ಸುತ ನಾವು ಅಷ್ಟೆಲ್ಲ ಮಾಡಿದ್ದೇವಲ್ಲ ಬಂಧುಗಳಿಗೆ ಅವರಿಗೆ ಇವರಿಗೆ ಫೇವರ್ಸ್ ಭಾಳ ಮಾಡಿದ್ದೇವೆ ಅಧಿಕಾರದಲ್ಲಿದ್ದಾಗ ಹೌದು ಸ್ವಾಮಿ ಬರ್ತಾರೆ ಕಾರಲ್ಲಿ ಸ್ಮಶಾನ ತನಕ ಬರ್ತಾರೆ ಮನೆಯಲ್ಲಾಯಿತು ಸ್ಮಶಾನದಲ್ಲಾಯಿತು ಹೆಣದ ಮೇಲೆ ಒಂದು ಪುಷ್ಪಗುಚ್ಛ ಇಡ್ತಾರೆ ಮುಂದೆ ಜೊತೆಗೆ ಯಾರೂ ಹೋಗೋದಿಲ್ಲ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿಬಿಡ್ತಾರೆ ಸ್ಮಶಾನ ತರಕ ಬರ್ತಾರೆಯೇ ಹೊರತು ಯಾರನ್ನು ನಂಬೇಡಿ ನಿಮ್ಮ ಜೊತೆಗೆ ಬರೋದು ಪುಣ್ಯ ಪಾಪ ಮಾತ್ರ ಆತ್ಮಾ ನದಿ ಭಾರತ ಪುಣ್ಯತೀರ್ಥ ಆತ್ಮ ಎನ್ನುವುದು ನದಿ ಇದ್ದಂತೆ ಸತ್ಯೋದಕ ಅದರಲ್ಲಿರುವ ನೀರು ಯಾವುದು ಸತ್ಯವೆಂಬುದು ಧೃತಿಕೂಲ ದಯೋರ್ಮಿಹಿ ಈ ನದಿ ಹರಿಯುವ ಎರಡು ದಡಗಳು ಯಾವುದು ಅಂತ ಕೇಳಿದ್ರೆ ಧೈರ್ಯವೆಂಬುದೇ ದಡ ದಯಾ ಊರ್ಮಿಹಿ ನದಿಯಲ್ಲಿ ಬರುವ ಕಿರುತೆರೆಗಳು ಅಲೆ ಯಾವುದು ದಯ ಎಂಬುದು ತಸ್ಯಾಂ ಸ್ನಾತ ಪೂಯತೆ ಪುಣ್ಯಕರ್ಮ ಆತ್ಮ ಎಂಬ ಈ ನದಿಯಲ್ಲಿ ಯಾವನು ಸ್ನಾನ ಮಾಡ್ತಾನೆಯೋ ಪುಣ್ಯೋ ಹ್ಯಾತ್ಮ ನಿತ್ಯಮಲೋಭಯೇವ ಅವನಿಗೆ ಲೋಭ ಇರುವುದಿಲ್ಲ ಅವನು ಮಾತ್ರ ಪುಣ್ಯ ಪಾಪಗಳನ್ನು ವ್ಯತ್ಯಾಸ ತಿಳ್ಕೊಂಡು ಪುಣ್ಯವನ್ನು ಕಟ್ಟಿಕೊಂಡು ಹೋಗ್ತಾನೆ ಆದರೆ ಕೆಟ್ಟ ಜನ ಯಾವ ನದಿಯಲ್ಲಿ ಸ್ನಾನ ಮಾಡ್ತಾರೆ ಕಾಮಕ್ರೋಧ ಗ್ರಹವತ್ತೀ ಕಾಮಕ್ರೋಧಗಳೆಂಬ ಮೊಸರುಗಳಿರುವ ಪಂಚೇಂದ್ರಿಯ ಜಲಾಂ ನದಿ ಇಂದ್ರಿಯ ಸುಖ ಬೈಕೆ ಎಂಬುವ ನದಿಯಲ್ಲಿ ನಾವಂ ಧೃತಿಮಯೀಂ ಕೃತ್ವ ನಾವಂ ಧೃತಿಮಯೀಂ ಕೃತ್ವ ಅಲ್ಪ ಪ್ರಾಣ ಧೃತಿ ಅಂದರೆ ಚರ್ಮದ ಚೀಲ ಅಂತ ಅರ್ಥ ಧೃತಿ ಅಂದರೆ ಧೈರ್ಯ ಅಂತ ಅರ್ಥ ಸಂಸ್ಕೃತ ಭಾಷೆ ಎಷ್ಟು ಸೂಕ್ಷ್ಮ ಅಂದರೆ ಒಂದು ಅಲ್ಪ ಪ್ರಾಣ ವ್ಯತ್ಯಾಸ ಮಾಡಿಬಿಟ್ರೆ ಮಹಾಪ್ರಾಣ ಮಾಡಿದರೆ ಚರ್ಮದ ನಾವೇ ಈ ಹರಿಗೋಲು ಅಂತ ಹೇಳ್ತಾರೆ ನೋಡಿ ಹಳ್ಳಿಗಳಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಲ್ಲ ಅದು ತೆಪ್ಪ ಅಂತ ಬೇರೆ ಹೇಳ್ತೇವೆ ಆ ಚರ್ಮ ಯಾವಾಗ ಕೊಳೆತು ಹೋಗ್ತದೆಯೋ ತೆಪ್ಪದಲ್ಲಿ ಎಷ್ಟೋ ಜನ ಮುಳುಗು ಬಿಡ್ತಾರೆ ನಿಗ್ರಹ ಇಲ್ಲದೆ ಇದ್ದವರು ಜನ್ಮ ದುರ್ಗಾಣಿ ಸಂತರ ಆದ್ದರಿಂದ ಮತ್ತೆ ಮತ್ತೆ ಹುಟ್ಟು ಸಾವು ಇದನ್ನು ಗೆಲ್ಲಬೇಕಾದ್ರೆ ಆತ್ಮವನ್ನು ನಂಬು ನಿತ್ಯೋದಕಿ ನಿತ್ಯ ಯಜ್ಞೋಪವೀತಿ ನಿತ್ಯ ಸ್ವಾಧ್ಯಾಯಿ ಪತಿತ ಅನ್ನವರ್ಜಿ ಬ್ರಹ್ಮಚಾರಿಯಾದವನು ನಿತ್ಯ ಸಂಧ್ಯಾವನ್ನು ಮಾಡಬೇಕು ಯಜ್ಞೋಪೀತ ಹಾಕ್ಕೊಂಡಿರಬೇಕು ನಿತ್ಯ ವೇದವನ್ನು ಓದಬೇಕು ಪತಿತರ ಧರ್ಮ ಬಿಟ್ಟವರ ಮನೆಯಲ್ಲಿ ಭಿಕ್ಷೆ ಎತ್ತಬಾರದು ಸತ್ಯಂ ಗುರವೇ ಕರ್ಮ ಕುರುವನ್ನಿ ಗುರು ಶುಶ್ರೂಷೆ ಮಾಡ್ತಾ ನ ಬ್ರಾಹ್ಮಣ ಚವತೆ ಬ್ರಹ್ಮಲೋಕ ಇಂಥ ಬ್ರಾಹ್ಮಣನಿಗೆ ಬ್ರಹ್ಮಲೋಕ ಹಾಳಾಗುವುದಿಲ್ಲ ಕ್ಷತ್ರಿನಾದವನು ಅಧೀತ್ಯ ವೇದಾನ್ ಪರಿಸಂಸ್ಥೀರ್ಯ ಚಾಗ್ನೀನ್ ವೇದ ಓದಬೇಕು ಅಗ್ನಿಕಾರ್ಯ ಮಾಡಿಸಬೇಕು ಯಜ್ಞೈಹಿ ಪಾಲಯಿತ್ವ ಪ್ರಜಾಚ ರಾಜಸು ಯಾಶ್ವಮೇಧ ಯಾಗ ಮಾಡಿಕೊಂಡು ಪ್ರಜೆಗಳನ್ನು ಪಾಲಿಸ್ತಾ ಗೋ ಬ್ರಾಹ್ಮಣಾರ್ಥಂ ಜ್ಯೇಷ್ಠಭೂತ ಅಂತರಾತ್ಮ ಗೋರಕ್ಷೆ ಬ್ರಾಹ್ಮಣ ರಕ್ಷೆ ಪಶುಗಳ ಸಮೃದ್ಧಿ ಗೋವುಗಳಿದ್ದರೆ ಜ್ಞಾನ ಸಮೃದ್ಧಿ ಬ್ರಾಹ್ಮಣ ಇದ್ದರೆ ಅಂಥ ಕ್ಷತ್ರಿಯನಿಗೂ ಸದ್ಗತಿ ಉಂಟು ವೈಶ್ಯೋದಿತ್ಯ ಬ್ರಾಹ್ಮಣಾನ್ ಕ್ಷತ್ರಿಯಾಂಶ ಬ್ರಾಹ್ಮಣರ ಕೈಯಲ್ಲಿ ವೇದವನ್ನು ಕಲಿತುಕೊಂಡು ಧನೈಹಿ ಕಾಲೇ ಸಂವಿಭಜ್ಯ ಆಶ್ರಿತಾಂಶ ಧರ್ಮಕಾಮಾರ್ಥಗಳನ್ನು ವಿಭಾಗ ಮಾಡಿಕೊಂಡು ಎಲ್ಲೆಲ್ಲಿ ಎಷ್ಟೆಟ್ಟಣ ಖರ್ಚು ಮಾಡಬೇಕು ಅಂತ ತ್ರೇತಾ ಪೂರ್ವಂ ಧೂಮಮಾಘ್ರಾಯ ಪುಣ್ಯಂ ತ್ರೇತಾಗ್ನಿಯಲ್ಲಿ ಧೂಮದಲ್ಲಿ ಬೆಂದು ಪ್ರಯತ್ನ ಸ್ವರ್ಗೀಯ ದಿವ್ಯ ಸುಖಾನಿ ಭುಂಕ್ತೆ ಶೂದ್ರ ಅಂತ ಅನಿಸ್ಕೊಂಡವನು ಶರೀರ ಲೇಬರ್ ಅವನೇನು ಮಾಡ್ತಾನೆ ಬ್ರಹ್ಮಕ್ಷತ್ರ ವೈಶ್ಯವರ್ಣಂಚ ಶೂದ್ರ ಮೂರು ವರ್ಣಕ್ಕೆ ಸೇವೆ ಮಾಡ್ತಾ ಕರ್ಮಣಿ ನ್ಯಾಯತ ಪೂಜಯಾನಃ ತುಷ್ಟೇಶು ಏತೇಷು ಅವ್ಯಥೋ ದಗ್ಧ ಪಾಪ ಇನ್ನೊಬ್ಬರಿಗೆ ತೃಪ್ತಿ ಬರುವಂಥ ಸೇವೆ ಮಾಡಬೇಕು ಈ ತೃಪ್ತಿ ಅನ್ನೋದು ಭಾಳ ಮುಖ್ಯ ಇದರ ಇವತ್ತಿನ ರೂಪಾಂತರ ಅಂದರೆ ನಾವು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಅರ್ಥವಾಗುತ್ತೆ ನೋಡಿ ಯಾರು ಯಾವ ಕೆಲಸ ಮಾಡಿ ಸುಮ್ಮನೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಹಳೆ ಕ್ಯಾಟಗರಿ ಹೇಳ್ತಾರೆ ಊಳಿಗೆ ಮಾನ್ಯ ಪದ್ಧತಿ ಬಿಡ್ತಾರೆ ಇವತ್ತು ಆಗಲ್ಲ ಇವತ್ತು ಹಾಹಾಕಾರ ಇಡೀ ಜಗತ್ತಿನಲ್ಲಿ ಬರೀ ಭಾರತ ದೇಶ ಎಲ್ಲ ಕಡೆ ಯಾತಕ್ಕಿದೆ ಅಂದರೆ ಯಾವನಿಗೂ ಯಾವ ವೃತ್ತಿಯಲ್ಲಿಯೂ ತೃಪ್ತಿ ಇಲ್ಲ ಬೇಗ ಹಣವಂತನಾಗಬೇಕು ಅದು ಹಣ ಯಾವ ಮೂಲದಿಂದ ಆದರೂ ಬರ್ರಿ ಗೋಮಾಳ ಭೂಮಿ ಬೇಡ ವ್ಯವಸಾಯದ ಭೂಮಿ ಎಲ್ಲ ರಸ್ತೆ ಮಾಡ್ತಾ ಕೂತಿದ್ದೇವೆ ಭೂಮಿಯನ್ನು ಮಾರಿ ಬದುಕಬೇಕು ಬ್ಯಾಂಕಲ್ಲಿ ಡಿಪಾಸಿಟ್ ಇಡಬೇಕು ಬ್ಯಾಂಕ್ಗಳೇ ಮುಳುಗುತ್ತಾ ಇವೆ ಅಮೆರಿಕ ಎಕಾನಮಿ ನೋಡ್ತಾ ಇದ್ದೀರಿ ನೀವು ಅನ್ಸ್ಟೇಬಲ್ ಎಕಾನಮಿ ಯಾಕೆಂದರೆ ತೃಪ್ತಿ ಇಲ್ಲದೆ ಇರುವಂಥ ಜನ ಐದು ಗಂಟೆಗೆ ಮುಂಚೆನೇ ಆಫೀಸ್ ಬಿಡ್ತಾರೆ ವಿಧಿ ಇಲ್ಲ ಅಂತ ದುಡಿತಾರೆ ದನ ಮೇಯಿಸುವ ಕೆಲಸವೂ ಅಪವಿತ್ರವಲ್ಲ ಚರ್ಮ ಚಪ್ಪಲಿ ಹೊಲಿಯೋ ಕೆಲಸ ಅಪವಿತ್ರವಲ್ಲ ನನ್ನ ಮನಸ್ಸಿಗೆ ಒಲಿದು ಬಂದದ್ದನ್ನು ನಾನು ಮಾಡಬೇಕು ಎಲ್ಲ ವೃತ್ತಿಗಳು ಸಮಾಜ ಪೋಷಕವಾಗಿದ್ದರೆ ಪರಸ್ಪರ ಸಮ ಇದು ಮಹಾಭಾರತ ಹೇಳುತ್ತೆ ಹತ್ತು ಕಡೆ ಹೇಳುತ್ತೆ ಧರ್ಮವ್ಯಾಧನ ಕಥೆಯಲ್ಲಿ ಹೇಳುತ್ತೆ ಹೆಂಡ ಎಳಿಸುವುದು ಸೂಳುಗಾರಿಕೆ ಮಾಡುವುದು ಮೋಸ ಮಾಡುವುದು ಜೂಜಾಡುವುದು ದುಡಿಮೆ ಇಲ್ಲದೆ ಇರುವುದು ರಾಷ್ಟ್ರದ್ರೋಹ ಮಾಡುವುದು ಇದರಿಂದ ಮನುಷ್ಯ ಬದುಕೋದಕ್ಕಾಗೋದಿಲ್ಲ ಇವತ್ತು ನಾವು ಅಂತಹ ವಿಲಾಸಿ ಜೀವನಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತೇವೆ ವಿಲಾಸಿ ಜೀವನದಿಂದ ಏನು ಉತ್ಪಾದ ರಾಷ್ಟ್ರೋತ್ಪಾದ ಈ ಸಿನಿಮಾ ಪ್ರಪಂಚ ಕ್ರಿಕೆಟ್ಟು ಈ ಆಟಗಳಿಂದ ನಾವು ಹೇಳಿದ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಜನರಿಗೆ ಹುಚ್ಚು ಹತ್ತಿದೆ ನಾನ್ ಪ್ರೊಡಕ್ಟಿವ್ ಪ್ರೊಫೆಷನ್ಸ್ ಅದು ಜೀವನ ನಡೆಸೋ ವೃತ್ತಿ ಅಂತ ತಿಳ್ಕೊಂಡಿದ್ದಾರೆ ಇಡೀ ಜೀವನವನ್ನು ಸಿನಿಮಾಕ್ಕೆ ಒಬ್ಬ ಹಾಕಿದರೆ ರಾಷ್ಟ್ರಕ್ಕೆ ಕಾಂಟ್ರಿಬ್ಯೂಷನ್ ಏನು ಬಹಳ ಅಂದರೆ ಒಳ್ಳೆಯ ಚಿತ್ರ ಇದ್ರೆ ನಾಲ್ಕು ಜನ ನೋಡಿ ಸಂತೋಷ ಪಡ್ತಾರೆ ಅದರಿಂದ ಆಹಾರ ಬರೋದಿಲ್ಲ ಅದರಿಂದ ವಿದ್ಯೆ ಬರೋದಿಲ್ಲ ಅದರಿಂದ ಶತ್ರುಗಳ ನಾಶವಾಗುವುದಿಲ್ಲ ಆದ್ದರಿಂದ ವೃತ್ತಿ ತೃಪ್ತಿ ಅನ್ನೋದು ಬೇಕು ಬ್ರಾಹ್ಮಣನಿಗೆ ಕ್ಷತ್ರಿಯನಿಗೆ ವೈಶ್ಯನಿಗೆ ಶೂದ್ರನಿಗೆ ನನಗೆ ಬೇರೆ ಏನೂ ಶಕ್ತಿ ಇಲ್ಲ ಶರೀರ ಶಕ್ತಿ ಕೊಟ್ಟಿದ್ದಾನೆ ಅದು ಶೂದ್ರ ಲೇಬರ್ ಕ್ಲಾಸು ಅವರೂ ತೃಪ್ತಿಯಿಂದಿರಬೇಕು ದಿನಂಪ್ರತಿ ದಂಡು ಕಟ್ಟಿಕೊಂಡು ಟ್ರೇಡ್ ಯೂನಿಯನ್ನು ನಡುಬೀದಿ ಸ್ಟ್ರೈಕು ಕಲ್ಲು ಹೊಡೆಯೋದು ಇದು ಮಾಡ್ತಾ ಇದ್ದ ರಾಷ್ಟ್ರ ಹೇಗ್ರಿ ಕ್ಷೇಮದಲ್ಲಿರುತ್ತೆ ಯೋಚನೆ ಮಾಡಿ ಆದ್ದರಿಂದ ರಾಷ್ಟ್ರ ಕ್ಷೇಮದ ಮೂಲ ಬೀಜಗಳನ್ನೆಲ್ಲ ವಿದುರ ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ದಾನೆ ವಿದುರ ನೀತಿಯ ಕೊನೆಗೆ ಬರ್ತಾ ಇದ್ದೇವೆ ಧೃತರಾಷ್ಟ್ರ ಕೇಳಿದ ಇದೆಲ್ಲ ಬೇಕಾಗಿತ್ತೆ ಅವನಿಗೆ ಧೃತರಾಷ್ಟ್ರನಿಗೆ ಬೇಕಾಗಿರಲಿ ಹೊತ್ತು ಕಳೆಯೋದಕ್ಕೆ ನಾವು ಟೈಮ್ ಪಾಸ್ ಅಂತ ಇಂಗ್ಲೀಷಲ್ಲಿ ಇವತ್ತು ಬೇಜಾರಾಯಿತು ಹೊತ್ತು ಹೋಗಲಿಲ್ಲ ತಿರುಗಿ ಓದಿದ ನ್ಯೂಸ್ ಪೇಪರೇ ಓದುವಂತೆ ವಿದುರ ಹೇಳಿದ ಒಂದು ನೀತಿಯನ್ನು ಇದುವರೆಗೆ ಪರಿಪಾಲಿಸದೇ ಇದ್ದವನು ಧೃತರಾಷ್ಟ್ರ ಇನ್ಮೇಲೆ ಪರಿಪಾಲಿಸ್ತಾನೆ ಅಂತೇನಿಲ್ಲ ಸರಿಯಪ್ಪ ಹೇಳಿದೆ ಸರಿ ಹೋಯಿತು ಆಕಳಿಸ್ದ ಏವಮೇತತಿ ಯಥಾತ್ವಂ ಮಾ ಮನುಷ್ಯ ಸಸಿ ನಿತ್ಯದ ಇದೆಲ್ಲ ನಿತ್ಯನೇ ಹೇಳ್ತಾ ಇದೆಯಲ್ಲೋ ವಿದುರ ಇದರಲ್ಲಿ ಏನು ಹೊಸದಿಲ್ಲ ಆದರೆ ಸಾತು ಬುದ್ಧಿ ಕೃತಾಪ್ಯೇವಂ ಪಾಂಡವಾನ್ ಮೇತದ ಪಾಂಡವರು ಒಳ್ಳೇದು ಮಾಡು ಅಂತ ಹೇಳ್ತೀಯೇ ನಾನು ಮಾಡಬೇಕಂತಲೇ ಅಂತೀನಿ ಆದರೆ ಆಗ್ತಾ ಇಲ್ವಲ್ಲೋ ಮಕ್ಕಳ ಮೇಲಿನ ಮೋಹ ನನ್ನನ್ನು ಹಾಗೆ ಎಳಿತಾ ಇದೆಯಲ್ಲ ಏನು ದೇವರೇನು ಮಾಡ್ತಾನೋ ಆಗಲಿ ಆದರೂ ಒಂದು ಒಂದು ಸ್ವಲ್ಪ ವೇದಾಂತವನ್ನಾದರೂ ಹೇಳೋ ಕೇಳೋಣ ಅಂತ ಕೇಳಿದ ಅದಕ್ಕೆ ವಿದ್ರ ಹೇಳಿದ ನಾನು ಶೂದ್ರ ಜಾತಿಯಲ್ಲಿ ಹುಟ್ಟಿದವನು ವ್ಯಾಸಪುತ್ರ ಇರಬಹುದು ಆದರೆ ದಾಸಿ ಗರ್ಭದಲ್ಲಿ ಬಂದವನು ನಾ ವೇದಾಂತ ಹೇಳಬಾರ್ದು ಅದನ್ನು ಹೇಳುವ ಸನತ್ ಕರೆಸ್ತೇನೆ ಎಂಬುದಾಗಿ ಹೇಳಿ ನಿಲ್ಲಿಸಿಕೊಂಡ